ಹರಿರಚಿಂತ್ಯಃ ಸರ್ವದೇವೈಕವನ್ಯಃ ಪರಮಗುರಭೀಷ್ಟ ಭಕ್ತಿತಃ ಸಜ್ಜನಮನ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷ ಸರಸಿ ಜನಯನೋ ಸೌ ಶ್ರೀಪತಿ ಮಾನವೋ ನಃ ವ್ಯಾಸಾಯ ಭವರಾಶಾಯ ಶ್ರೀಷಾಯ ಗುಣರಾಶಯೇ ಸತ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತ अजनं विमलं सदा आनन्दतीर्थमतुलं भजे तापत्रयापहम् श्रीमदानन्दतीर्थार्यपादपङ्कजरे नमः पवित्रयन्तु मां नित्यं पापपाटनपण्डिताः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुभाग्यमीशं वन्दे भवद्भ्रमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् एवं नारायणं नत्वा सर्वदोषविवर्जितं परिपूर्णगुरुश्चान्वितार्थं वक्षाविवेशतः ಸಬ್ರಹ್ಮಯೋಗ ಅಂತ ಹೇಳ್ತಾ ಸುಖಮಕ್ಷಯವೇ ಅಂತ ಹಿಂದೆ ಆ ಭಗವಂತನ ಧ್ಯಾನ ಯೋಗದಿಂದ ಕೂಡಿದವನು ಅಕ್ಷಯವಾದ ಸುಖವನ್ನು ಪಡಿತಾನೆ ಅಂತ ಧ್ಯಾನದ ಪ್ರಸ್ತಾವ ಬಂದಿತ್ತು ಈಗ ಆ ಧ್ಯಾನ ಮಾಡಬೇಕಾದ್ರೆ ಏನು ಎಲ್ಲ ನಾವು ಸಿದ್ಧತೆ ಮಾಡಿಕೊಳ್ಬೇಕು ಆ ಧ್ಯಾನಕ್ಕೆ ಕಾರಣವಾದದ್ದು ಯಾವುದು ಏನೆಲ್ಲ ನಾವು ಅದನ್ನು ಸಾಧನೆ ಮಾಡಿದರೆ ಧ್ಯಾನ ಮಾಡಬಹುದು ಅದನ್ನು ಕೃಷ್ಣ ತಿಳಿಸ್ತಾ ಇದ್ದಾನೆ ಸ್ಪರ್ಧಾ ಬಹಿರ ಚಕ್ಷುಷೈ ಚಕ್ಷುಶ್ಚೈವಾಂತರೇ ಧ್ರುವೋ ಪ್ರಾಣಾಪಾನಂ ಸಮೋ ಕೃತ್ವ ನಾಸಾಭ್ಯಂತರ ಭಗವಂತ ಹೇಳ್ತಕ್ಕಂತಹದ್ದು ಈ ಸ್ಪರ್ಶ ಅಂದರೆ ಸ್ಪೃಶ್ಯಂತೆ ಇದೆ ಸ್ಪರ್ಶ ಅಂದರೆ ಇಂದ್ರಿಯಗಳಿಂದ ಸ್ಪರ್ಶಿಸಲ್ಪಡುವುದು ಇಂದ್ರಿಯ ವಿಷಯವನ್ನು ಸಂಪರ್ಕಿಸ್ತದೆ ಹಾಗಾಗಿ ಇಂದ್ರಿಯದಿಂದ ಸಂಪರ್ಕಿಸಲ್ಪಡುವ ವಿಷಯ ಪದಾರ್ಥಗಳು ನಿನ್ನೆ ಹೇಳಿದ ಹಾಗೆ ರೂಪ ರಸ ಗಂಧ ಸ್ಪರ್ಶ ಶಬ್ದ ಈ ಪಂಚ ವಿಷಯಗಳು ಅದನ್ನು ಸ್ಪರ್ಶ ಅಂತ ಕರೀತಾರೆ ಯಾಕೆ ಇಂದ್ರಿಯದ ಸಂಪರ್ಕಕ್ಕೆ ಒಳಗಾಗ್ತದೆ ಆದ್ರಿಂದ ಅದು ವಾಸ್ತವಿಕವಾಗಿ ಅದು ಬಾಹ್ಯ ಅದು ಹೊರಗೆ ಒಳಗಿಲ್ಲ ಮನಸ್ಸಿನ ಒಳಗೆ ಇರುವುದಿಲ್ಲ ಹೊರಗಿರುವಂತಹದ್ದು ಸಹಜವಾಗಿ ಆದ್ರೆ ಏನು ಮಾಡೋದು ಹೊರಗಿರಬೇಕಾದದ್ದು ಒಳಗೆ ಬರಬೇಕು ಅಲ್ವಾ ಹೊರಗಿರಬೇಕಾದ ವಿಷಯ ಪದಾರ್ಥಗಳೆಲ್ಲ ನಮ್ಮ ಒಳಗೆ ಬಂತು ಹೇಗೆ ಬಂತು ಒಳಗೆ ಹೇಳಿ ಅಂದ್ರೆ ಇಂದ್ರಿಯಗಳನ್ನ ವಿಷಯದ ಕಡೆಗೆ ನಾವು ಹಚ್ಚಿದಾಗ ಮಾಡಬೇಕು ಅಭ್ಯಾಸ ಮಾಡಬೇಕು ಧ್ಯಾನಕ್ಕೆ ಏನದು ಅಂತ ಹೇಳಿದ್ರೆ ನಮ್ಮ ಚಕ್ಷುಸ್ಸು ಉಂಟಲ್ವಾ ಕಣ್ಣು ಪೂರ್ತಿ ಮುಚ್ಚಬೇಡಿ ಪೂರ್ತಿ ಮುಚ್ಚಿದ್ರೂ ಕಷ್ಟ ಪೂರ್ತಿ ತೆರೆದ್ರೂ ಕಷ್ಟ ಅದಕ್ಕೇನು ಮಾಡಬೇಕು ಅಂದರೆ ನಾಸಾಭ್ಯಂತರ ಭ್ರುವೋ ಮತಂತರೇ ಚಕ್ಷುಕೃತ್ವ ಯಾಕೆಂದರೆ ಹುಬ್ಬಿನ ಮಧ್ಯದಲ್ಲಿ ಚಕ್ಷಸ್ಸು ನಮ್ಮ ಚಕ್ಷು ದೃಷ್ಟಿ ಹೇಗಿರುವ ಚಕ್ಷಸ್ಸನ್ನು ಎಲ್ಲಿ ಹರಿಸ್ಬೇಕು ಅಂದ್ರೆ ಹುಬ್ಬಿನ ಮಧ್ಯದಲ್ಲಿ ಹರಿಸ್ಬೇಕು ಕೃಷ್ಣ ಹೇಳ್ತಾನೆ ಹುಬ್ಬಿನ ಮಧ್ಯದಲ್ಲಿ ಮಾಡಿ ನಾಸಾಗ್ರ ನಾಸಾಗ್ರ ಭಾಗದಲ್ಲಿ ನಮ್ಮ ಚಕ್ಷಸ್ಸನ್ನು ಹರಿಸ್ಬೇಕು ಅಥವಾ ಭೂಮಿಯ ಮಧ್ಯದಲ್ಲಿ ಹರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅದರ ಅರ್ಥ ಏನು ಹಾಗೆ ಮಾಡಬೇಕು ಅಂತ ಯಾಕೆಂದ್ರೆ ನಾವು ಧ್ಯಾನ ಮಾಡುವಾಗ ಕಣ್ಣು ಮುಚ್ಕೊಂಡು ಕೆಲವರು ಧ್ಯಾನ ಮಾಡ್ತಾರೆ ಪೂರ್ತಿ ಮುಚ್ಚಿದ್ರೂ ಕಷ್ಟ ಪೂರ್ತಿ ಅಲ್ಲೆಲ್ಲ ಕಣ್ಣನ್ನು ಹರಿಸಿದ್ರೂ ಕಷ್ಟ ಏನ್ರಿ ಪೂರ್ತಿ ಮುಚ್ಚಿದ್ರೆ ಏನಾಗತ್ತೆ ಅಂದ್ರೆ ಓಹೋ ಲಯ ಆಗತ್ತೆ ಪೂರ್ತಿ ಮುಚ್ಚಿದ್ರೆ ಲಯ ಅಂದ್ರೆ ನಿದ್ರೆ ಬಂದ್ಬಿಡತ್ತೆ ನಿದ್ರೆ ಒಂದು ಲಯ ಎಲ್ಲ ಜ್ಞಾನ ಲಯ ಮಾಡಿಬಿಡುತ್ತೆ ಪ್ರವಚನಕ್ಕೆ ಬಂದಾಗ ಅತೀ ಭಕ್ತಿಯಿಂದ ಕಣ್ಣು ಮುಚ್ಚಿಬಿಟ್ರೆ ಲಯ ಆಗುತ್ತೆ ಒಂದು ಮುಂದೆ ಹಾಗೆ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ ಜ್ಞಾನಲಯ ಆಗಿಬಿಡುತ್ತೆ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಒಂದು ಜ್ಞಾನಲಯ ಆಗಿಬಿಡುತ್ತೆ ಬಹಳ ಅಪಾಯ ಹಾಗಾಗಿ ಹೆಚ್ಚು ಕಣ್ಣು ಮುಚ್ಚುವುದಲ್ಲ ಹಾ ಇನ್ನೊಂದು ಹೇಳ್ತಾರೆ ಪೂರ್ತಿ ಕಣ್ಣು ತೆರೆದ್ರೆ ಇನ್ನೊಂದು ಅಪಾಯ ಏನಂದ್ರೆ ನಮ್ಮ ಮನಸ್ಸಿನಲ್ಲಿ ನಾಲ್ಕು ನಿಕ್ಷೇಪ ಉಂಟಾಗುತ್ತೆ ಏನದು ಪೂರ್ತಿ ಕಣ್ಣು ತೆರೆದ್ರೆ ಕೆಲವು ಪ್ರಮಾಣ ಅದು ಸರಿಯಾದ ಜ್ಞಾನ ಬರುತ್ತೆ ಕೆಲವು ಸಂದರ್ಭದಲ್ಲಿ ವಿಪರೀತ ಜ್ಞಾನ ಬರಬಹುದು ಕೆಲವೊಂದು ಸಂದರ್ಭದಲ್ಲಿ ಗೊಂದಲ ಸಂಶಯ ಉಂಟಾಗಬಹುದು ಕೆಲವು ಸಂದರ್ಭ ಕಣ್ಣು ಕರೆದ್ರೆ ಯಾರೋ ಒಂದು ಪದಾರ್ಥ ನೋಡಿದ ತಕ್ಷಣ ಇನ್ನೊಂದು ಪದಾರ್ಥ ಸ್ಮರಣೆ ಮಾವುತನ ಕಂಡ ತಕ್ಷಣ ಆನೆ ಆನಂದ್ ಕಂಡ ಮಾವುತ ಹೀಗೆ ನಾಲ್ಕು ವಿಕ್ಷೇಪಗಳು ಉಂಟಾಗತ್ತೆ ಸರಿಯಾದ ಜ್ಞಾನ ಬರ್ಬೋದು ನಮಗೆ ಬ್ಯಾರ್ದಿದ್ದು ಕಟ್ಕೊಂಡು ಏನು ಮಾಡ್ತೀರಿ ಏನ್ರಿ ಯಾರಷ್ಟು ಉಪಯೋಗ ಇಲ್ದಿದ್ದಂತಹದ್ದು ಯಾವುದೋ ಒಂದು ಪದಾರ್ಥ ಜ್ಞಾನ ಬಂದಿದೆ ಕಂಬದ್ದು ಗಿಂಬದ್ದು ಅದನ್ನೇನು ಮಾಡಲಿ ನಾವು ಅದು ಬರ್ಬೋದು ಅಥವಾ ಒಂದು ಒಂದು ಪದಾರ್ಥದ್ದು ಸರಿಯಾದ ಜ್ಞಾನ ಬರುವುದು ಅದು ಉಪಯೋಗ ಇಲ್ಲ ವಿಪರೀತ ಜ್ಞಾನ ಬರ್ಬೋದು ಗೊಂದಲ ಬರ್ಬೋದು ಅಥವಾ ಒಂದು ಪದಾರ್ಥ ನೋಡಿದ್ರೆ ಇನ್ನೊಂದು ಪದಾರ್ಥ ಸ್ಮರಣೆ ಬರ್ಬೋದು ಇದ್ಯಾವುದು ಧ್ಯಾನಕ್ಕೆ ಉಪಯೋಗ ಬೀಳಲ್ಲ ಧ್ಯಾನಕ್ಕೆ ಪ್ರತಿರೋಧ ಮಾಡ್ತಕ್ಕಂಥ ಇದನ್ನೇ ಪ್ರಮಾಣ ಮತ್ತು ವಿಪರ್ಯಯ ವಿಕಲ್ಪ ಅಂದ್ರೆ ಸಂಶಯ ಸ್ಮೃತಿ ಈ ಚಿತ್ತವೃತ್ತಿ ಉಂಟಾಗ ಹಾಗಾಗಿ ನಮಗೆ ಏನಾಗಬೇಕು ನಿದ್ರಾ ಎಂಬ ಮನೋವೃತ್ತಿಯು ಉಂಟಾಗಬಾರದು ನಿದ್ರೆ ಬರೋದು ಮನಸ್ಸಿಗೆ ಆತ್ಮನಿಗಲ್ಲ ಜೀವನಿಗಲ್ಲ ಮನಸ್ಸಿಗೆ ನಿದ್ರೆ ಬರೋದು ಆಯಾಸ ಆಗೋದು ಮನಸ್ಸಿಗೆ ನಿದ್ರೆ ಬರೋದು ಮನಸ್ಸಿಗೆ ಎಚ್ಚರ ಮನಸ್ಸಿಗೆ ತಿಳ್ಕೊಳ್ಳಿ ಆ ನಿದ್ರಾರೂಪವಾದ ವೃತ್ತಿಯೂ ಆಗಬಾರ್ದು ಮನಸ್ಸಿನಲ್ಲಿ ಅಥವಾ ಬಾಹ್ಯ ಸರಿಯಾದ ಜ್ಞಾನ ಬ್ಯಾರ್ಜಿತ ಜ್ಞಾನವೂ ಬರಬಾರ್ದು ತಪ್ಪು ಜ್ಞಾನವೂ ಬರಬಾರ್ದು ಗೊಂದಲವೂ ಸಂಶಯ ಉಂಟಾಗಬಾರ್ದು ಇನ್ನೊಂದು ಯಾವುದು ಅನುಭವಿಸುವಾಗ ಯಾವುದೋ ಇನ್ನೊಂದು ಪದಾರ್ಥದ ಸ್ಮರಣೆಯೂ ಬರಬಾರದು ಹೀಗೆ ನಾಲ್ಕು ವೃತ್ತಿಗಳು ತೊಂದರೆ ಕೊಡ್ತಾರೆ ಇದನ್ನು ಲಯ ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ ಅದನ್ನು ಲಯ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಪೂರ್ತಿ ಕಣ್ಣು ಮುಚ್ಚಬೇಡ ಪೂರ್ತಿ ಕಣ್ಣು ತೆರೆಯಬೇಡ ಅರ್ಧ ತೆರೆದು ಏಕಾಗ್ರತೆಯನ್ನು ಸಂಪಾದನೆ ಮಾಡು ಅಂತ ಕೃಷ್ಣ ಹೇಳ್ತಾನೆ ಸರಿ ಸರಿ ನಿದ್ರೆ ಬಾರ್ದಿದ್ದು ಹಾಗೆ ಮಾಡಿಕೊಂಡ್ರು ಮತ್ತೆ ನಮ್ಮ ಇಂದ್ರಿಯಗಳು ಪ್ರಾಣಾಯಾಮದಿಂದ ಕಂಟ್ರೋಲ್ ಆಗುತ್ತೆ ಇಂದ್ರಿಯದಿಲ್ಲಂತಹ ಮನೋ ಮಾಲಿನ್ಯಗಳೆಲ್ಲ ಪ್ರಾಣಾಯಾಮದಿಂದ ಹೋಗುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಪ್ರಾಣಾಯಾಮ ಮಾಡುವುದು ಪ್ರಾಣಾಪಾನ ಸಮ ಕೃತ್ವ ಪ್ರಾಣಾಪಾನದಲ್ಲಿ ವಿಷಮತೆ ಇರಬಾರ್ದು ಅದು ಸಮಾನ ಇರಬೇಕಂದ್ರೆ ಹೇಗ್ರಿ ಹೇಗಿರಿ ತಗೊಳ್ಳೋದೆಲ್ಲಿಂದ ತಗೊಳ್ಳೋದೆಲ್ಲಿಂದ ಬಿಡೋದಿಲ್ಲ ಅಂತ ಹೇಳಿ ಬಿಡುದು ಹೊರಗಡೆಯಿಂದ ಎಡಗಡೆಯಿಂದ ಏನು ಮಾಡೋದು ತಗೊಳ್ಳೋದು ಇದು ಪ್ರಾಣ ಅಂದ್ರೆ ತಗೊಳ್ಳೋದು ಗಾಳಿಯನ್ನು ಮೇಲಕ್ಕೆ ತಗೊಳ್ಳೋದು ಕೆಳಗೆ ಬಿಡುವುದು ಅಪಾನ ಈ ಪ್ರಾಣಾಪಾನವೂ ಇರಬಾರ್ದು ಅಂದರೆ ಅದು ಸಮಾನವಾಗಿರ್ಬೇಕಂದ್ರೆ ಮೇಲೆ ತಕೊಳ್ಳೋದು ಊರ್ಧ್ವಗತಿ ಪ್ರಾಣದ್ದು ಅಪಾನದ ಅಧೋಗತಿ ಇದು ನಿಲ್ಲಬೇಕು ಅಂದ್ರೆ ಅರ್ಥ ಏನು ರೇಚಕ ಕುಂಭಕ ಕುಂಭಕದಲ್ಲಿ ಅದು ಕಾರಣ ಮೇಲಕ್ಕೆ ಬರೋದು ಕೆಳಗೆ ಹೋಗೋದಿಲ್ಲ ಆ ಗಮನಕ್ಕೆ ಇರಬಾರ್ದು ಅದು ಹೇಳ್ತೇವಲ್ಲ ರೇಚಕ ಅಂದ್ರೆ ಬಿಡೋದು ಪೂರಕನ ತಗೊಳ್ಳೋದು ಕುಂಭಕನ ನಿಲ್ಲಿಸು ಒಳಗೇ ಇರಬೇಕು ತಗೊಳ್ಳೋದು ಬಿಡದೆ ಮಾಡುವ ಹಾಗಿಲ್ಲ ನೀವು ಆ ಸ್ಥಿತಿಯಲ್ಲಿ ಇರಬೇಕು ಇದ್ಕೊಂಡು ಬಿಟ್ಟು ಏನು ಮಾಡಬೇಕು ಆ ಭಗವಂತನನ್ನು ಧ್ಯಾನ ಮಾಡಬೇಕು ಅಂತ ಹೇಳಿದ್ದಾರೆ ನೋಡಿ ಆವಾಗ ಸಹಜವಾಗಿ ಏನಾಗತ್ತೆ ಅಂತ ಹೇಳಿದ್ರೆ ನಾವು ಎಲ್ಲ ಇಂದ್ರಿಯಗಳನ್ನು ಕೂಡ ಬಾಹ್ಯಾನುಕೃತ್ವ ಅಂತ ಹೇಳಿದ್ರೆ ಮನಸ್ಸನ್ನು ಹೊರಗೆ ಹಾಕಿದರೆ ಅಂದೇನು ಅದು ಇಂದ್ರಿಯಗಳನ್ನೆಲ್ಲ ಪ್ರತ್ಯಾಹಾರದ ಮೂಲಕ ನಿಯಮನ ಮಾಡಿದಾಗ ಅಂತ ಹೇಳ್ತಾರೆ ದಿಶಶ್ಚ ಅರವಲೋಕಯನ್ನ ಕೃಷ್ಣ ಹೇಳಿದ್ರೇನೋ ಭೂಮಧ್ಯದಲ್ಲಿ ಬೇರೆ ದಿಕ್ಕ ದಿಕ್ಕಿನಲ್ಲೇ ನೋಡ್ತಾ ಕೂತ್ಕೊಳ್ಬಾರ್ದು ನಾಸಿಕಾಗ್ರದಲ್ಲಿ ಇರಬೇಕು ಅದನ್ನು ಮುಂದೆ ಹೇಳ್ತಾರೆ ಇಷ್ಟು ಹೇಳಿದಾಗ ಕುಂಭಕದಲ್ಲಿ ಇದ್ದಾಗ ಅವನು ಮತ್ತೆ ಧ್ಯಾನ ಮಾಡಬೇಕು ಹೇಳ್ತಾ ಇದ್ದಾನೆ ಅವನು ಏನಾಗ್ತಾನೆ ಗೊತ್ತುಂಟ ನಿಮಗೆ ಓಹೋ ಯಥೇಂದ್ರಿಯ ಮನೋಬುದ್ಧಿ ಮುನಿರ್ಮೋಕ್ಷಪರಾಯಣ ಅಂತ ಏನಂದ್ರೆ ಎಲ್ಲ ಮನಸ್ಸನ್ನ ಇಂದ್ರಿಯವನ್ನ ಬುದ್ಧಿಯನ್ನ ಹತೋಟಿಸಿಕೊಂಡಿದ್ದಾರೆ ಮತ್ತೆ ಮುನಿ ಮನನಶೀಲನಾಗಿದ್ದಾರೆ ಭಗವದ್ಧ್ಯಾನಶೀಲನಾಗಿದ್ದಾರೆ ಮೋಕ್ಷಪರಾಯಣ ಅಂತ ಒಂದು ಮಾತಿದೆ ಅವನಿಗೆ ಮೋಕ್ಷಪರಾಯಣ ಅಂದ್ರೆ ಎರಡರ್ಥ ಮೋಕ್ಷದಲ್ಲಿ ಪರಾಯಣ ಎಲ್ಲ ಮೋಕ್ಷ ಎಲ್ಲ ಮೋಕ್ಷದ ಅರ್ಥ ಏನು ಕಾಮ ಮೋಕ್ಷ ಕ್ರೋಧ ಮೋಕ್ಷ ರಾಗ ಮೋಕ್ಷ ಅದರಲ್ಲಿ ಪರಾಯ ಅಂದ್ರೆ ವಿರಕ್ತನಾಗಿದ್ದಾನೆ ಅಂತ ಅಂದ್ರೆ ಸನ್ಯಾಸ ಹೇಳಿದ ಹಾಗೆ ಅಥವಾ ಮೋಕ್ಷವೇ ಬೇಕು ನನಗೆ ಪರಮ ಆಶ್ರಯ ಮೋಕ್ಷವೇ ಅಂತ ಮೋಕ್ಷ ಫಲಕ್ಕೆ ಅದನ್ನು ಅಪೇಕ್ಷೆ ಪಡ್ತಕ್ಕಂಥವನು ಅಂಥವನು ವಿಗತ ಇಚ್ಛ ಅಭಯ ಕ್ರೋಧ ಇಚ್ಛಾ ಇಲ್ಲ ಅದು ಬೇಕು ಇದು ಬೇಕು ಅಂತ ಯಾರಿಗೂ ಕೂಡ ಅವನಿಗೆ ಭಯ ಇಲ್ಲ ಏನಾದಂತ ಕಣ್ಣು ಮುಟ್ಕೊಂಡು ಹೀಗೆ ಕುತ್ಕೊಂಡಿದ್ದಾರೆ ಯಾರಾದ್ರು ಹುಲಿ ಬಂದು ಅದಕ್ಕೆ ಕಾಡಿನ ಮೇಲೆ ಹೊತ್ತು ಕುತ್ಕೊಳ್ಳೋದು ಡಿಸ್ಟರ್ಬ್ ಮಾಡಿದ್ರೆ ಏನು ಮಾಡೋದು ಮನೇಲಿ ಒಬ್ಬರೇ ಕುತ್ಕೊಂಡಿರ್ತೇನೆ ಯಾರಾದ್ರೂ ಕಳ್ಳಕ ಬಂದು ಏನೋ ಹೊತ್ಕೊಂಡು ಹೊತ್ಕೊಂಡವ್ರೆ ಏನು ನಾನು ಅಲ್ಲಿ ಭಯ ಇರಬಾರ್ದು ಕ್ರೋಧ ಇರಬಾರ್ದು ಯಾರಾದ್ರೂ ಯಾರ ಮೇಲೂ ಕ್ರೋಧ ಇರಬಾರ್ದು ಎಲ್ಲ ಆ ಮನೋ ದೋಷಗಳನ್ನು ಕಳ್ಕೊಂಡವನು ಅವನು ನಿಜವಾಗಿಯೂ ಕೂಡ ಅವನು ಮುಕ್ತೇವ ಸಹ ಅವನು ಮುಕ್ತೇವೆ ಯಾಕೆಂದ್ರೆ ಮುಕ್ತ ಸದೃಶನಾದ್ರಿಂದಾಗಿ ಮುಕ್ತ ಅಂತ ಯಾಕೆಂದ್ರೆ ಜೀವನ ಮುಕ್ತ ಅವನು ತತ್ವಜ್ಞಾನವನ್ನು ಪಡೆದ ಗ್ಯಾರಂಟಿ ಆದ್ರಿಂದಾಗಿ ಅವನು ಈ ರೀತಿ ಇಷ್ಟ ಅರ್ಥಕ್ಕೆ ಬಂದ್ರೆ ಅವನು ಧ್ಯಾನ ಮಾಡಿ ದೇವರನ್ನು ಕಾಣ್ತಾನೆ ದೇವರನ್ನು ಕಾಣೋದ್ರಿಂದಾಗಿ ಅವನು ಮುಕ್ತನೆ ಯಾಕೆ ಮುಕ್ತನಿಗೆ ಸಾದೃಶ್ಯ ಉಂಟು ಅಮುಕ್ತ ಈಗ ಅವನಿಗೆ ದೇಹ ಇದೆ ಈಗ ಆದ್ರೆ ಜೀವನ್ ಮುಕ್ತ ಯಾಕೆಂದ್ರೆ ಮುಕ್ತ ಹೇಗೆ ದೇಹಾಭಿಮಾನವನ್ನು ಕಲ್ತ್ಕೊಂಡಿರ್ತಾನೋ ಈ ದೇಹಕ್ಕೆ ಅಂಟಿ ದೇಹ ಇದ್ದವರೂ ಕೂಡ ದೇಹಾಭಿಮಾನವನ್ನು ಕಳ್ಕೊಳ್ಳೋದ್ರಿಂದಾಗಿ ಮುಕ್ತನಿಗೆ ಸಮಾನ ಹಾಗಾಗಿ ಕಿವು ಮುಕ್ತಿ ಗಂಡಸು ತಸ್ಮಾತ್ ಜ್ಞಾನ ವಿವಾದಿತಂ ನರೇ ಅವನು ಮುಕ್ತನಾಗ್ತಾನೆ ಇನ್ನೂ ತತ್ವಜ್ಞಾನಿಯಾದವನು ಜೀವನ್ಮುಕ್ತ ದುರಭಿಮಾನವನ್ನು ಕಳ್ಕೊಂಡಿದ್ದರಿಂದಾಗಿ ಇನ್ನು ದೇಹವನ್ನು ಅಂಟಿಕೊಂಡವನೇ ಮುಕ್ತನಾಗ್ತಾನೆ ಅಂತ ಆದ ಮೇಲೆ ಅವನಿಗೆ ಅಭಿಮಾನ ತ್ಯಾಗದಿಂದ ಮುಕ್ತ ಸಾದೃಶ್ಯ ಬಂದ್ಬಿಡುತ್ತೆ ಅಂತ ಹೇಳಿದ್ರೆ ಇನ್ನು ಸಾಕ್ಷಾತ್ತಾಗಿ ಮುಕ್ತಗತನ ಏನು ಮುಕ್ತಗತನ ಆರಾಮಾಗಿರ್ತಾನಂತ ಏನು ಹೇಳ್ತಕ್ಕಂಥದ್ದು ಹಾಗೆ ಎಲ್ಲದಕ್ಕೂ ಮುಖ್ಯ ಯಾವುದಂದ್ರೆ ಆ ಅಪರೋಕ್ಷ ಜ್ಞಾನದ ಅದರ ಧ್ಯಾನದ ಮೂಲಕ ದೇಹವನ್ನು ಕಾಣಬೇಕು ಆ ಜ್ಞಾನ ಬಂದುಬಿಟ್ರೆ ದೇಹಕ್ಕೆ ಅವನು ದೇಹ ಧಾರಣ ಮಾಡಿದ್ರೂ ಕೂಡ ಮುಕ್ತನಂತೆ ಮುಕ್ತನಂತೆ ಮುಕ್ತ ಸಾದೃಶ್ಯ ಅವನಿಗೆ ದೇಹಾಭಿಮಾನ ಇರುವುದಿಲ್ಲ ಇನ್ನು ದೇಹವನ್ನು ಪೂರ್ತಿ ಕಳೆದುಕೊಂಡವನಿಗೆ ದೇಹಾಭಿಮಾನ ಸಂಸಾರ ದೇಹವನ್ನು ಹೊಂದಿದ್ರೂ ಈ ಸಂಸಾರದಲ್ಲಿ ಅಭಿಮಾನ ತ್ಯಾಗ ಮಾಡಿ ಆರಾಮಾಗಿರ್ತಾನೆ ಇನ್ನು ಮುಕ್ತನ ಕೇಳಬೇಕು ದೇಹವನ್ನೇ ಕಳಿಸಿಕೊಂಡ ಮುಕ್ತನ ಕೇಳಬೇಕು ಅವನು ಆರಾಮಾಗಿರ್ತಾನಂತ ಏನು ಹೇಳ್ತಕ್ಕಂಥದ್ದು ಇದೆಲ್ಲವಕ್ಕೂ ಕೂಡ ಧ್ಯಾನದ ಮೂಲಕ ಅಪರೋಕ್ಷ ಜ್ಞಾನ ಪಡೆದು ಮುಖ್ಯವಾಗ್ತದೆ ಅಂತ ಹೇಳಿದರು ಇಷ್ಟು ಹೇಳಿದ ನಂತರ ಕೊನೆಗೆ ಪರಮಾತ್ಮ ಧ್ಯೇಯ ಯಾವುದು ಹೀಗೆ ಧ್ಯೇಯ ಯಾವುದು ಅಂತ ಪತಂಜಲಿ ಒಂದು ಪಾಯಿಂಟ್ ಧ್ಯೇಯ ಒಂದು ಪಾಯಿಂಟ್ ಏನು ಪಾಯಿಂಟ್ ಹೇಳಿ ಏಕಾಗ್ರತೆ ಬರಬೇಕಲ್ಲ ಏಕಾಗ್ರತೆ ಬಂದರೆ ಮನಃಶಾಂತಿ ಇರ್ತದೆ ಏಕಾಗ್ರತೆಗೆ ನೀವು ದೇವರನ್ನೇ ಧ್ಯಾನ ಮಾಡಬೇಕಾಗಿಲ್ಲ ಯಾವುದಾದೊಂದು ಪಾಯಿಂಟ್ ಅನ್ನು ಧ್ಯಾನ ಮಾಡಿ ಸೂಜಿಯ ತುದಿ ಭಾಗನೋ ಮೈಕಿನ ತುದಿ ಭಾಗನೋ ಅಥವಾ ಸಿದ್ಧಿ ಸಮಾಧಿ ಯೋಗ ಬೇರೆ ಯಾವ ಯೋಗ ಕೇಂದ್ರಗಳಲ್ಲಿ ಹಾಕಿ ಓ ಗೆಲ್ಪಿದ ಅಲ್ಲಿ ನೋಡ್ಬೋದು ಅರ್ಥ ಆಯ್ತು ಏನ ಹೀಗೆ ಬೇರೆ ಹೌದು ಅಂದರೆ ಯಾವುದ್ಯಾವುದೋ ಆಗ ಅಂತ ಕೆಲವರು ಹೇಳ್ತಾರೆ ತಪ್ಪದು ಯೋಗೋ ಹಿ ಯಾವ ದೇವರು ಹೇಳಿದ ಮಾತು ನಚಿಕೇತನ ಕುರಿತು ಕಾರ್ತಿಕ ಉಪನಿಷತ್ತಲ್ಲಿ ಯಮದೇವರು ಹೇಳ್ತಾರೆ ಸಿಕ್ಕಿದ್ದನ್ನೆಲ್ಲ ಧ್ಯಾನ ಮಾಡಬೇಡ ಅವನಿಗೆ ತಲೆ ಕೆಟ್ಟಿನ ನೀನು ಹಾಗೆ ಮಾಡಲಿಕ್ಕೆ ಹೋಗಬೇಡ ಅಸಿದ್ಧಿ ಸಮಾಧಿ ಯೋಗ ಆಗತ್ತೆ ಅದು ಸಿದ್ಧಿ ಸಮಾಧಿ ಯೋಗ ಆಗಲ್ಲ ಏನ್ರಿ ಏನ್ ತಿಳ್ಕೊಂಡಿದ್ದೀರಾ ಖುಷಿ ಬಂದಾದ ಧ್ಯಾನ ಮಾಡೋದಲ್ಲ ಅಚೇತನ ಅಸತ್ಯ ಅಯೋಗ್ಯ ಅನುಪಾಸನ ಜನವಾದ ಪದಾರ್ಥವನ್ನ ಅಸತ್ಯವಾದದ್ದನ್ನ ನಮಗೆ ಯೋಗ್ಯವಲ್ಲದ ಧ್ಯಾನ ಮಾಡಿದರೆ ಫಲ ಇಲ್ಲ ಮಾಡಲ್ಲ ಅನಂತ ಉಲ್ಟ ಪರಾಧ ಎಚ್ಚರಿಕೆ ಖುಷಿ ಬಂದ ಧ್ಯಾನ ಮಾಡೋದಲ್ಲ ಹಾಗಾದ್ರೆ ಯಾವಾಗ ಧನ ಬಡದಾಗ ಬಡಿತೇನೆ ಹೇಳ್ತಾರೆ ಯೋಗೋ ಹಿ ಪ್ರಭಾವ ಈ ಜಗತ್ತಿನ ಸೃಷ್ಟಿ ಕರ್ತಾನ ಭಗವಂತ ಅವರ ಬಗ್ಗೆ ಧ್ಯಾನ ಮಾಡ್ರಿ ಅದು ಯೋಗದ ವಿಷಯ ಖುಷಿ ಬಂದಾಗ ಮಾಡೋದಲ್ಲ ಅರ್ಥ ಆಯ್ತಾ ಅದಕ್ಕೆ ಪರಮಾತ್ಮ ಹೇಳ್ತಾನೆ ಯಾವ ನಿರಾಕಾರ ಅವನನ್ನು ಧ್ಯಾನ ಮಾಡೋದಲ್ಲ ನಿರ್ಗುಣ ನಿರಾಕಾರ ಅವನನ್ನು ಧ್ಯಾನ ಮಾಡೋದಲ್ಲ ಅವನು ತಿಳ್ಕೊಂಡ್ರೂ ಉಪಯೋಗ ಇಲ್ಲ ಏನು ಆಕಾರ ಗುಣ ಏನೂ ಇಲ್ಲ ನಿರ್ವಿಕಲ್ಪಕ ಯಾವ ಪ್ರಕಾರವೂ ಇಲ್ಲ ಯಾವ ಅಂಶವೂ ಇಲ್ಲ ನಿರ್ವಿಕಲ್ಪಕ ಜ್ಞಾನದ ದೇವರಲ್ಲಿ ಯಾವ ವಿಶೇಷವನ್ನು ತಿಳ್ಕೊಡ್ಬಾರ್ದು ನಿರ್ವಿಶೇಷ ಜ್ಞಾನ ಏನು ವಿಶೇಷ ತಿಳ್ಕೊಡ್ಬಾರ್ದು ಶುದ್ಧ ಜ್ಞಾನ ಪ್ಯೂರ್ ಜ್ಞಾನ ಅದರಿಂದ ಮೋಕ್ಷ ತುಂಬ ಕೃಷ್ಣ ಹೇಳ್ತಾನೆ ಸಗುಣ ಸಾಕಾರನಾದ ನನ್ನನ್ನು ಧ್ಯಾನ ಮಾಡಬೇಕಪ್ಪ ನಿರ್ಗುಣ ನಿರಾಕಾರ ಎಲ್ಲ ತಿಳ್ಕೊಳ್ಳೋದ್ರಿಂದ ಧ್ಯಾನ ಮಾಡೋದು ತಪ್ಪು ಭೋಕ್ತಾರನ್ನು ಯಜ್ಞ ತಪಸಾಂ ನಾವು ಯಜ್ಞ ಯಾಗಾದಿಗಳನ್ನು ಮಾಡ್ತೇವೆ ಅದೆಲ್ಲ ಅದರಿಂದ ಆರಾಧ್ಯನಾಗಿ ನಮ್ಮಿಂದ ಆ ಯಜ್ಞದಲ್ಲಿ ಆರಾಧ್ಯವ ಭಕ್ತಿಯಿಂದ ನಾವು ಆರಾಧನೆ ಮಾಡಿದಾಗ ನಾವು ಕೊಟ್ಟಿರ್ತಕ್ಕಂತಹ ಆ ಯಜ್ಞದ ಆ ಪೂಜೆಯನ್ನು ಸ್ವೀಕಾರ ಮಾಡಬೇಕು ಸ್ವೀಕಾರ ಮಾಡುವರು ಸ್ವೀಕಾರ ಮಾಡಿ ಬಲಪಡುವರು ಹಾಗೆ ತಪಸ್ಸು ಕೃಚ್ಛಕ್ರಾಂದ್ರಾಯಣಾದಿ ವೃತಗಳು ಕೃಷ್ಣ ಜನ್ಮಾಷ್ಟಮಿ ಏಕಾದಶಿ ಚಾತುರ್ಮಾಸ್ಯಾದಿ ವೃತಗಳು ಅಥವಾ ತಪಸ್ಸು ಚಿಂತನ ಶಾಸ್ತ್ರಾರ್ಥ ಚಿಂತನ ತಪ ಆಲೋಚನೆ ಕಥತ ಕಾಠಿಣ ವೃತಗಳು ಇದರ ಇದನ್ನೆಲ್ಲ ಸ್ವೀಕರಿಸುವವನು ಪರಮಾತ್ಮ ಸ್ವೀಕರಿಸ್ತಾನೆ ಅಂದಕ್ಕೆ ಬಲ ಕೊಡುವನು ಅವನಲ್ವೇ ಹಾಗಾಗಿ ದೇವರು ಅಭೋಕ್ತ ಅಂತಲ್ಲ ಅವನು ಭೋಕ್ತ ಅಂತ ಅವನು ಧ್ಯಾನ ಮಾಡಬೇಕು ಅಭೋಕ್ತ ಅಂತಲ್ಲ ಇನ್ನು ಸರ್ವಲೋಕ ಮಹೇಶ್ವರ ಇನ್ನೊಂದು ಹೇಳ್ತಾರೆ ಎಲ್ಲ ಲೋಕಕ್ಕೂ ಭಗವಂತ ಈಶ್ವರ ಮತ್ತು ಮಹಾ ನೋಡಿ ಎಲ್ಲ ಲೋಕಕ್ಕೂ ಈಶ್ವರ ಬಹಳ ಮಂದಿ ಇರ್ತಾರೆ ರುದ್ರಾದಿ ಬ್ರಹ್ಮಾದಿ ದೇವತೆಗಳು ಈಶ್ವರರು ಮಹಾ ಅಂದ್ರೆ ಪರಮೇಶ್ವರ ಅಂದ್ರೆ ಲೋಕದ ಈಶ್ವರ ಅನಿಸ್ಕೊಂಡ ಬ್ರಹ್ಮ ದೇವತೆಗಳಿಗೂ ಈಶ್ವರ ನಿಯಾಮಕ ಅದು ಮಹೇಶ್ವರ ಅಥವಾ ಇನ್ನೊಂದು ಅರ್ಥವನ್ನು ಹೇಳ್ತಾ ಇದ್ದಾರೆ ಪರಮಾತ್ಮ ಸರ್ವಲೋಕ ಮಹೇಶ್ವರ ಅಂದ್ರೆ ಮಹಾನ್ ಈಶ್ವರ ಮಹಾನ್ ಅಂದ್ರೆ ಗುಣಪೂರ್ಣ ಸಕಲ ಗುಣಗಳ ಗುಣೇ ಗುಣೇನೈವ ಗುಣದಿಂದ ಮಹಾನ್ ದೊಡ್ಡವನಾದ ರಮಾಬ್ರಹ್ಮಾದಿ ದೇವತೆಗಳಿಗೂ ಈಶ್ವರಿಗೂ ವರನಾದ ಅಂತಹ ಪರಮಾತ್ಮನನ್ನ ಧ್ಯಾನ ಮಾಡಬೇಕು ಆದರೆ ಭಗವಂತ ಸರ್ವೇಶ್ವರ ಅಂತ ಧ್ಯಾನ ಮಾಡಬೇಕು ಅವನು ನಾನು ಒಂದೇ ಅಂತ ಧ್ಯಾನ ಮಾಡೋದಲ್ಲ ಎಲ್ಲರೂ ಮೆಜಿಲಾಗಿ ಇನ್ನೊಂದು ಹೇಳ್ತಾ ಇದ್ದಾರೆ ಸುಹೃದಂ ಸರ್ವಭೂತಾನ ದೇವರು ಎಲ್ಲ ಜೀವರಿಗೂ ಸುಹೃತಾಗಿದ್ದಾನೆ ಅಂದ್ರೆ ಸೂತ್ ಅಂದ್ರೆ ಅವನು ಮಿತ್ರ ಅಂತ ಕೋಶ ನೋಡಿದ್ರೆ ಸುಹೃತ್ ಹೇಳಿದ್ರೆ ಮಿತ್ರ ಅಂತ ಸುಹೃತ್ ಸಖ ಮಿತ್ರ ಎಲ್ಲ ಒಂದೇ ಅಲ್ಲ ತಪ್ಪದು ಸುಹೃತ್ ಅಂದ್ರೆ ಸಖಾನು ಒಂದೇ ಅಲ್ಲ ಆಪತ್ಕಾಲದಲ್ಲಿ ಆಪತ್ತಿನ ಕಾರಣವನ್ನು ತಿಳ್ಕೊಂಡು ಎಚ್ಚರಿಕೊಂಡು ಕೊಟ್ಟು ಆಪತ್ತಿನಿಂದ ಬಿಡಿಸುವವರು ಮಿತ್ರ ಸೂರತಂದ್ರೆ ಆಗಲ್ಲ ಅನಿಮಿತ್ತವಾಗಿ ಉಪಕಾರ ಮಾಡೋದು ಯಾವುದೇ ನಿಮಿತ್ತ ಇಲ್ಲದೇನು ಉಪಕಾರ ಮಾಡೋ ಅವರಿಗೆ ಇವರಿಗೆ ಅಂತ ಎಲ್ಲರಿಗೂ ತಿಳ್ಕೊಳ್ಬೇಕು ಅಂತ ತಿಳ್ಕೊಳ್ಳೋದಂತೆ ಧ್ಯಾನ ಮಾಡಿದ್ರು ತಿಳ್ಕೊಳ್ಬೇಕು ಜ್ಞಾನ ಮಾಡಿದ್ದಂತ ತಿಳ್ಕೊಳ್ಬೇಕು ಆವಾಗ ಅವನು ಶಾಂತಿಯನ್ನು ಹೊಂದುತ್ತಾನೆ ಶಾಂತಿ ಅಂದ್ರೆ ಮೋಕ್ಷವನ್ನ ಹೊಂದುತ್ತಾನೆ ಹೀಗೆ ಆ ಇಲ್ಲಿ ಒಂದು ವಿಷಯ ಆ ಪ್ರತ್ಯುಪಕಾರವನ್ನು ಅಪೇಕ್ಷೆ ಇಲ್ಲದೆ ಉಪಕಾರ ಮಾಡುವವನು ಸರ್ವಾಂತರಿಯಾಗಿ ಅಂತಹ ಚಿದಾನಂದ ರಸನಾದ ಆ ಪರಮಾತ್ಮನನ್ನ ಸರಿಯಾಗಿ ಧ್ಯಾನ ಮಾಡಬೇಕು ಧ್ಯಾನ ಮಾಡಿದ್ದಂತ ತಿಳ್ಕೊಳ್ಬೇಕು ಆದರೆ ಸಗುಣ ಸಾಕಾರ ಜ್ಞಾನ ಏನು ಅಂಶ ಇಲ್ಲ ಪ್ರಕಾರವೇ ಇಲ್ಲ ಏವ ವಿಶೇಷವನ್ನು ತಿಳ್ಕೊಳ್ಬಾರ್ದು ಯಾವ ವಿಶೇಷವನ್ನು ವಿಷಯೀಕರಿಸದೇ ಇದ್ದಂತಹ ಜ್ಞಾನ ಅದು ನಿರ್ವಿಕಲ್ಪದ ಜ್ಞಾನ ಅದರಿಂದ ಮೋಕ್ಷ ಅಂತ ಹೇಳ್ತಕ್ಕಂತಹದ್ದು ಸರ್ವಾತ್ಮನ ಸರಿಯಲ್ಲ ಎಂಬುದು ಇದರಿಂದ ನಮಗೆ ಗೊತ್ತಾಗ್ತಾ ಇದೆ ವಿಷ್ಣು ಕೃಷ್ಣ ಕೊನೆಗೆ ಈ ಕರ್ಮಯೋಗ ಕರ್ಮ ಸನ್ಯಾಸವನ್ನ ಯಾಕೆ ಕಾಮಕ್ರೋಧಾದಿಗಳನ್ನು ತ್ಯಾಗ ಮಾಡಿ ಭಗವಂತನ ಪೂಜಾರೂಪವಾದ ವಿಹಿತ ಕರ್ಮ ಅನುಷ್ಠಾನ ಈ ಯೋಗ ಸನ್ಯಾಸ ಯಾಕಿದ್ದದ್ದು ಇದು ಕೊನೆಯಲ್ಲಿ ಹೇಳಿದ್ರೆ ಜ್ಞಾನಕ್ಕೆ ಪೂರಕವಾಗಿ ಹೇಳಿದೆ ಅಂತ ಸರಿಯಾಗಿ ನೀವು ತಿಳ್ಕೊಳ್ಬೇಕು ಅದಕ್ಕೆ ಪೂರಕವಾಗಿ ಇದನ್ನ ಹೇಳಿತು ಅದನ್ನೇ ಮುಂದೆ ಇಲ್ಲಿಗೆ ಮುಗಿತು ಯಾವ್ದು ಮುಗಿದು ಐದನೇ ಅಧ್ಯಾಯ ಮುಗೀತು ಈಗ ಆರನೇ ಅಧ್ಯಾಯ ಜ್ಞಾನ ಯೋಗ ಯಾಕೆ ಒಂದಕ್ಕೊಂದು ಕರ್ಮ ಸನ್ಯಾಸ ಕರ್ಮ ಯೋಗ ಅದು ಅದರಿಂದ ಸಾಧ್ಯವಾದದ್ದು ಯಾವುದು ಜ್ಞಾನ ಯೋಗ ಯಾಕೆಂತ ಹೇಳಿದ್ರೆ ನೋಡಿ ಕೃಷ್ಣ ಮತ್ತ ಮೊದಲು ಎರಡನೇ ಅಧ್ಯಾಯದಲ್ಲಿ ಏನು ವಿಚಾರ ಆಗ್ತಿದೆ ನೋಡಿ ಏನ್ ಮಾಡಿದ್ರೆ ಸ್ವಲ್ಪ ತಿಳ್ಕೊಳ್ಳಿ ಬುದ್ಧಿರ್ಯೋಗೇ ತ್ರಿಮಾಂಶ ಅಂದ್ರೆ ಅರ್ಥ ತತ್ವಜ್ಞಾನ ಸ್ವರೂಪವನ್ನು ಆಯ್ತು ಇವಾಗ ಮುಂದೆ ಯೋಗ ವಿಷಯ ಯೋಗ ಅಂದ್ರೆ ಏನಂತ ಮುಂದೆ ಹೇಳ್ತಕ್ಕಂತಹ ಭಗವಂತನ ಜ್ಞಾನ ಅದಕ್ಕೆ ಯಾವುದು ಯೋಗ ಉಪಾಯ ಅದ್ರ ಬಗ್ಗೆ ನಾನು ಮಾತಾಡ್ತೇನೆ ಅದನ್ನು ಸರಿಯಾಗಿ ಗಮನಿಸಿ ಜ್ಞಾನಕ್ಕೆ ಏನು ಸಾಧನ ಅದು ಯೋಗ ಅದ್ರ ಬಗ್ಗೆ ಮಾತಾಡ್ತೇನೆ ನೀನು ತುಂಬ ಅದನ್ನು ಸರಿಯಾಗಿ ಗಮನಿಸಬೇಕು ಓಹೋ ಜ್ಞಾನದ ಯೋಗದ ಬಗ್ಗೆ ಮಾತಾಡ್ತೇನೆ ಉಪದೇಶ ಕೊಡ್ತೇನೆ ಆ ಮಾತನ್ನು ಸರಿಯಾಗಿ ಗಮನಿಸಿ ನೀನು ಸರಿಯಾಗಿ ತಿಳ್ಕೊಂಡು ವರ್ತಿಸುವಂತ ಕೃಷ್ಣ ಹೇಳಿದ ಆ ಜ್ಞಾನಕ್ಕೆ ಸಾಧನ ಎರಡು ಒಂದು ಕರ್ಮಯೋಗ ಇನ್ನೊಂದು ಯೋಗ ಕರ್ಮಯೋಗ ಬಹಿರಂಗ ಸಾಧನ ಕರ್ಮಯೋಗ ಕರ್ಮನ ಜ್ಞಾನ ಮಾತನು ಕರ್ಮಯೋಗ ಎಂಬುದು ಬಹಿರಂಗ ಸಾಧನ ದೂರದ ಸಾಧನ ನೇರವಾದ ಸಾಧನ ಅಲ್ಲ ಧ್ಯಾನ ಯೋಗ ಏನಿದೆ ಅದು ನೇರವಾದ ಸಾಧನ ಸಾಕ್ಷಾತ್ ಸಾಧನ ಅದನ್ನೇ ಅಂತರಂಗ ಸಾಧನ ಕರ್ಮಯೋಗವನ್ನು ಬಹಿರಂಗ ಸಾಧನ ಅಂತ ಕರೀತಾರೆ ಅದರಲ್ಲಿ ಕೃಷ್ಣ ಆ ಕರ್ಮಯೋಗ ಜ್ಞಾನಂ ಪ್ರತಿ ಬಹಿರಂಗೋಪಾಯ ಆದ್ರಿಂದಾಗಿ ಅದನ್ನು ಸಂಕ್ಷೇಪವಾಗಿ ದ್ವಿತೀಯದಲ್ಲಿ ತೃತೀಯಾಧ್ಯಾಯದ ಕೊನೆಯಲ್ಲಿ ಅದನ್ನು ವಿಸ್ತಾರವಾಗಿ ನಿರೂಪಣ ಮಾಡಿದ ಅದನ್ನ ನಂತರ ಕರ್ಮಯೋಗದಿಂದ ಸಂಪಾದನೆ ಮಾಡಬೇಕಾದದ್ದು ಯಾವುದು ಯಾವುದು ಅಂತ ಹೇಳಿದ್ರೆ ಅದು ಜ್ಞಾನ ಜ್ಞಾನದ ಅನಂತರಂಗ ಸಾಧನ ಜ್ಞಾನಾನಂದ ಸಾಧನ ಹಾಗಾಗಿ ಅದು ನಂತರ ಬರ್ತಕ್ಕಂಥದ್ದು ಕರ್ಮಯೋಗದಿಂದಲೇ ನಾವು ಏನು ಮಾಡ್ಬೋದು ಕರ್ಮಯೋಗ ಇದ್ರೇನೆ ಏನ್ ಮಾಡ್ಬೋದು ಕರ್ಮಯೋಗ ಇದ್ರೇನೆ ಏನ್ ಮಾಡ್ಲಿಕ್ಕೆ ಬರುತ್ತೆ ಧ್ಯಾನ ಮಾಡ್ಲಿಕ್ಕೆ ಬರುತ್ತೆ ಧ್ಯಾನ ಇದ್ರೇನೆ ಭಗವಂತರ ಜ್ಞಾನ ಬರುತ್ತೆ ಹಾಗಾಗಿ ಇವಾಗ ಆ ಅಂತರಂಗ ಬಹಿರಂಗ ಸಾಧನ ಹೇಳಿದ ಬಳಿಕ ಅದರಿಂದ ನಾವು ಪಡೆಯಬಹುದಾದಂತಹ ಜ್ಞಾನಕ್ಕೆ ಉಪಾಯವಾದಂತಹದ್ದು ಧ್ಯಾನ ಯೋಗ ಅದು ಅಂತರಂಗ ಸಾಧನ ಅದು ಹೇಳಲಿಕ್ಕೆ ಅವಕಾಶ ಇದೆ ಆಗ್ತದೆ ಪೂರ್ವಾಧ್ಯಾಯದಲ್ಲಿ ಸಂಕ್ಷಿಪ್ತವಾಗಿ ಏನೊಂದು ಸಮಾಧಿ ಯೋಗ ಸ್ಥಾನ ಯೋಗವನ್ನು ಹೇಳಿದ್ರು ಅದನ್ನು ಈ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಆರನೇ ಅಧ್ಯಾಯದಲ್ಲಿ ಅದರ ಬಗ್ಗೆ ಬೆಳಕನ್ನು ಚೆಲ್ತಾನೆ ಪರಮಾತ್ಮ ಒಂದು ಕೊಟ್ಟು ನಿಂತು ಅಂದಾಗ ವಸ್ತುತಸ್ತು ಆಸನಾದಿಗಳನ್ನು ಹೇಳಿದರೂ ಕೂಡ ಅದು ಧ್ಯಾನಕ್ಕೆ ಉಪಯುಕ್ತ ಧ್ಯಾನವೇ ಪ್ರಧಾನ ಆದ್ದರಿಂದಾಗಿ ಮುಂದೆ ಧ್ಯಾನ ಯೋಗವನ್ನು ಹೇಳಿಕೊಂಡರೆ ಧ್ಯಾನದಲ್ಲಿ ಅಧಿಕಾರಿಯ ಅಂದ್ರೆ ಇಷ್ಟಂತರ ಎಷ್ಟು ಸನ್ಯಾಸ ಯೋಗ ಅಂದ್ರೆ ಕಾಮಕ್ರೋಧಾದಿ ತ್ಯಾಗ ಕಾಮನಾ ತ್ಯಾಗ ಸಂಕಲ್ಪ ತ್ಯಾಗ ಕರ್ತೃತ್ವ ಅಭಿಮಾನದ ತ್ಯಾಗ ಅದು ಸನ್ಯಾಸ ಅದರ ಜೊತೆಗೆ ಭಗವತ್ ಪೂಜಾರೂಪವಾದ ಕರ್ಮಾನುಷ್ಠಾನವಾದಂತಹ ಯೋಗ ಯಾರಲ್ಲಿರುತ್ತೆ ಆತನೇ ಸನ್ಯಾಸಿ ಯೋಗಿ ಅವನೇ ಧ್ಯಾನಕ್ಕೆ ಯೋಗಕ್ಕೆ ಅಧಿಕಾರಿ ಅಂತ ಇಷ್ಟೊತ್ತರೆಗೆ ಅದನ್ನು ಅರ್ಥ ಕೂತ್ಕೊಂಡ್ರು ಗೊತ್ತಾಯ್ತಾ ಇಷ್ಟೊತ್ತರೆಗೆ ಅದನ್ನೇ ಅರ್ಥ ಕೂತ್ಕೊಂಡ್ರು ಆ ಯೋಗ ಮತ್ತು ಸನ್ಯಾಸ ಕರ್ಮ ಅದೆರಡನ್ನು ಅರ್ಥ ಕೂತ್ಕೊಂಡ್ರು ಅವನೇ ಅಧಿಕಾರ ಅಂತ ಹೇಳಬೇಕಾಗಿದೆ ಅದಕ್ಕೋಸ್ಕರ ಕರ್ಮಫಲದಲ್ಲಿ ಆಸಕ್ತಿ ಇಲ್ಲದ ಕರ್ಮಫಲ ತ್ಯಾಗ ಮಾಡಿದರು ಕರ್ಮಫಲದ ಕಾಮನೆ ತ್ಯಾಗ ಮಾಡಿದರು ಸರಿ ಸನ್ಯಾಸ ಆದರೆ ತನ್ನ ತನ್ನ ವರ್ಣಕ್ಕೆ ಆಶ್ರಮಪೂರ್ಣಿತವಾದ ಕರ್ಮವನ್ನು ಮಾಡುವುದು ಅಲ್ಲಿ ಅನುಷ್ಠಾನ ರೂಪವಾದ ಯೋಗ ಇದೆ ಅಂದರೆ ಪೂರ್ವ ಏಕೆ ಒಟ್ಟಿ ನಾಲ್ಕು ಪಾದ ಪೂರ್ವ ಪಾದದಲ್ಲಿ ಸನ್ಯಾಸವನ್ನು ಹೇಳ್ತಾರೆ ಕರ್ಮಫಲ ಸನ್ಯಾಸ ಕರ್ಮಫಲ ಕಾಮನ ತ್ಯಾಗ ಉತ್ತರದಲ್ಲಿ ಕರ್ಮಾನುಷ್ಠಾನ ರೂಪಾದ ಯೋಗ ಹೇಳಿ ಆತನೇ ನಿಜವಾದಂತಹ ಸನ್ಯಾಸಪ್ಪ ಆತನೇ ನಿಮಗೆ ತಪ್ಪು ತಪ್ಪನೆ ಬರಲಿಕ್ಕೆ ಅವಕಾಶ ಇದೆ ಯಾಕೆಂದ್ರೆ ಕೆಲವರು ಸನ್ಯಾಸಿ ಯೋಗಿ ಅಂದ್ರೆ ಬೇರೆ ಅರ್ಥದಲ್ಲಿ ಹೇಳ್ತಾರೆ ಸನ್ಯಾಸಿ ಯೋಗಿ ಅಂದ್ರೆ ಯಾರು ಅದು ಸನ್ಯಾಸಿ ಸನ್ಯಾಸಿಗಳು ಪೂರ್ತಿಯಾಗಿ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ಅವರು ಇದನ್ನು ಬಿಟ್ಟಿರ್ತಾರೆ ಆಹವನಿಯಾಗಿ ಅಗ್ನಿಯಲ್ಲಿ ಅವರಿಗೆ ಕರ್ಮ ಇಲ್ಲ ಆಗ ಸನ್ಯಾಸಿ ಯಾಕೆಂದ್ರೆ ಅಗ್ನಿಯನ್ನೇ ತ್ಯಾಗ ಮಾಡಿದ್ದಾರೆ ಯಾಕೆಂದ್ರೆ ಅಗ್ನಿಯನ್ನು ತ್ಯಾಗ ಮಾಡಿದ್ದಾರೆ ಎಲ್ಲಿ ಕ್ರಿಯೆಯನ್ನು ಮಾಡಬೇಕು ಆ ಕ್ರಿಯಾ ಮಾಡಲಿಕ್ಕೆ ಬೇಕಾದ ಅಧಿಕರಣ ಅಧಿಷ್ಠಾನ ಅಗ್ನಿ ಅದನ್ನು ತ್ಯಾಗ ಮಾಡಿದ್ದಾರೆ ಯಾಕಂದ್ರೆ ಸನ್ಯಾಸಿಗೆ ಅಗ್ನಿಯಲ್ಲಿ ಏನು ಕಾರ್ಯ ಅಗ್ನಿ ತ್ಯಾಗ ಮಾಡಿದ್ದಾರೆ ಆಯ್ತು ಆಗ ಅವನು ಸನ್ಯಾಸ ಮತ್ತೆ ಅಗ್ನಿಯಲ್ಲಿ ಹೋಮ ಹವನವನ್ನು ಮಾಡುವುದಿಲ್ಲ ಅಂತವನು ಯೋಗ್ಯ ಇಷ್ಟು ಅಗ್ನಿ ಆಹವನಿಯಾಗಿ ಅಗ್ನಿಯನ್ನು ತ್ಯಾಗ ಮಾಡಿ ಅದರಲ್ಲಿ ಯಾಗಾದಿ ಕರ್ಮಾನುಷ್ಠಾನ ಬಿಟ್ಟವನು ಅವನ ಯೋಗಿ ನಿರಗ್ನಿ ಅಗ್ನಿಯ ಏನು ಅಗ್ನಿಯಲ್ಲಿ ಹೋಮ ಹವನಾದಿಗಳು ಮಾಡ ಅಗ್ನಿಯಲ್ಲಿ ಇಟ್ಕೊಳ್ಳೂ ಇಲ್ಲ ಅಗ್ನಿಯನ್ನೇ ತ್ಯಾಗ ಮಾಡಿ ಅವನೇ ಸನ್ಯಾಸಿ ಅವನೇ ಯೋಗಿ ಗೃಹಸ್ಥರಲ್ಲ ಅಲ್ಲ ಅವರು ಅಗ್ನಿ ಇಟ್ಕೊಂಡಿದ್ದಾರೆ ಅಗ್ನಿಯನ್ನು ಕಾರ್ಯ ಮಾಡಿ ಅವ್ರು ಯಾರು ಸನ್ಯಾಸಿ ಹೋಗಿರಲ್ಲ ಈ ಯತಿಗಳ ಎಲ್ಲ ಎತ್ತಿಗಳು ಯತಿಗಳು ಗೊತ್ತಾಯ್ತಾ ಅವರೇ ಧ್ಯಾನ ಮಾಡಿ ಕಲಿತಾರೆ ಅದು ನಿಮಗೆಲ್ಲ ಅಧಿಕಾರ ಈಗ ಅರ್ಥ ಆಗ ಅದಕ್ಕೆ ಕೃಷ್ಣ ಹೇಳ್ತಾನೆ ಅದು ಹಾಗಲ್ಲ ಅಗ್ನಿ ಇಟ್ಕೊಂಡವನು ಅಗ್ನಿಯಲ್ಲಿ ಕ್ರಿಯಾ ಮಾಡುವವನು ಸನ್ಯಾಸಿ ಆಗ್ತಾನೆ ಯೋಗಿ ಆಗ್ತಾನೆ ಯಾಕೆ ಅಗ್ನಿ ತ್ಯಾಗ ಮಾಡೋದಿಲ್ಲ ಅಗ್ನಿ ತ್ಯಾಗ ಮಾಡಿದವನು ಸನ್ಯಾಸಿ ಅಂತ ಹೇಳುವುದಿಲ್ಲ ಮತ್ತೇನು ಕಾಮಕ್ರೋಧವನ್ನು ತ್ಯಾಗ ಮಾಡಿದವನು ಸನ್ಯಾಸಿ ಕಿಚ್ಚನ್ನು ತ್ಯಾಗ ಮಾಡಿದವನಲ್ಲ ಹಟ್ಟ ಕಿಚ್ಚನ್ನು ತ್ಯಾಗ ಮಾಡಿದವನು ಅಂತ ಅರ್ಥ ಕಿಚ್ಚನ್ನು ತ್ಯಾಗ ಮಾಡಿದ್ರೆ ಉಪಯೋಗ ಇಲ್ಲ ಕಿಚ್ಚಂದ್ರೆ ಅಗ್ನಿ ಹಟ್ಟ ಕಿಚ್ಚನ್ನು ತ್ಯಾಗ ಮಾಡ್ತಾನೆ ಅವನು ನಿಜವಾಗಿ ಸನ್ಯಾಸಿ ಅರ್ಥ ಆಯ್ತಾ ಹಾಗೆ ಅಗ್ನಿಯನ್ನು ತ್ಯಾಗ ಮಾಡಿದ್ರೆ ಅವನು ಯೋಗಿ ಆಗಲ್ಲ ಅವನು ಯೋಗಿ ಆಗ್ಬೇಕಾದ್ರೆ ಕರ್ಮಾನುಷ್ಠಾನ ಮಾಡಲೇಬೇಕು ಒಬ್ಬ ಕರ್ಮಾನುಷ್ಠಾನ ಸರಿಯಾಗಿ ಪರ್ವತ್ ರೂಪದಲ್ಲಿ ಮಾಡಿ ಕಾಮಕ್ರೋಧಾದಿಯನ್ನು ಗೆದ್ದವನು ಅವನು ಸನ್ಯಾಸಿ ಅವನು ಯೋಗಿ ಆಗ್ತಾನೆ ಅವನೇ ಧ್ಯಾನಕ್ಕೆ ಆಗ್ತಾನೆ ಅದು ಬಿಟ್ಟು ಸನ್ಯಾಸ ಕಾವಿ ಸಾಧಿಸಿದಂಥವನಲ್ಲ ಸುಮ್ಮನೆ ಸುಮ್ಮನೆ ಏನು ಕೆಲಸ ಮಾಡಬೇಕು ಅಂದವನು ಅವನು ಸನ್ಯಾಸಿ ಆಗ್ತಾನೆ ಶಿಲಾನು ಕೂಡ ಸನ್ಯಾಸಿ ಆಗಿರ್ತಾನೆ ಅದು ತ್ಯಾಗ ಮಾಡ್ತಾನೆ ಕಾಮಕ್ರೋಧಾದಿಗಳು ಬಂಡೆಗಳು ಏನೇ ಯಾವ ಬರೋದು ಅಂತ ಇಲ್ಲ ಅದನ್ನು ಮೋಕ್ಷ ಆಗತ್ತಾ ಇಟ್ಕೊಂಡು ಏನ್ ಮಾಡಿ ಈಗ ಯಾಕೆಂದ್ರೆ ಎತ್ತಿಗಳಿಗೂ ಎತ್ತಿಗಳು ಅವು ನಿರಕ್ಷಿಣಿಗಳಲ್ಲ ನಿಷ್ಕ್ರಿಯರಲ್ಲ ಗೊತ್ತುಂಟ ನಿಮಗೆ ಎತ್ತಿಗಳಾದ್ರೆ ಹೇಗೆ ಎತ್ತಿಗಳಿಗೆ ನೀವು ಹೊರಗಿನದ್ದು ಅಗ್ನಿ ಇಲ್ಲ ಅಂತ ಹೇಳ್ತೀವಿ ಅಗ್ನಿ ತ್ಯಾಗ ಮಾಡಿದ್ದಾರೆ ಯಾವ ಕ್ರಿಯೆಯನ್ನು ಅಗ್ನಿಯನ್ನು ಮಾಡೋಣ ಎತ್ತಿಗೂ ನಿಜವಾಗಿ ನೋಡ್ಲಿಕ್ಕೋದ್ರೆ ನಿರಗ್ನಿಗಳಲ್ಲ ಅವರು ನಿಷ್ಕ್ರಿಯರೂ ಅಲ್ಲ ಯಾಕೆ ದೈವ ವಿವಾಪರ ಯಜ್ಞಂ ಭಗವದಗ್ನಿ ಭಗವದಗ್ನಿಯಲ್ಲಿ ಅವರು ಆರಾಧನೆ ಮಾಡ್ತಾರೆ ಪಾಠ ಪ್ರವಚನಾದಿಗಳು ಇಲ್ವಾ ಅವರಿಗೆ ಪಾಠ ಪ್ರವಚನಾದಿ ಕ್ರಿಯೆ ಅಲ್ವಾ ಅವರು ನಿಷ್ಕ್ರಿಯರ ಅಥವಾ ಭಗವದ್ ಅಗ್ನಿಯಲ್ಲಿ ಅವರು ಮಾಡುವುದಿಲ್ವಾ ಕೆಲಸವನ್ನ ಮಾಡ್ತಾರೆ ಆದ್ದರಿಂದ ಅವರು ಆಗ್ತಾರೆ ನಿರಗ್ನಿಗಳು ನಿರಕ್ಷರಿಗಳನ್ನು ಸರ್ವಾತ್ಮನವರು ಸನ್ಯಾಸಿಗಳು ಆಗ್ತಾರೆ ತಿಳ್ಕೊಳ್ಳಿ ತಪ್ಪ ತಪ್ಪು ಮಾಡ್ತಾರೆ ಅಷ್ಟೇ ಅಲ್ಲ ಈ ಸಾರಸ್ಯ ಅಂದರೆ ಸನ್ಯಾಸಾಶ್ರಮ ಸ್ವೀಕಾರವಾಗುವ ಕಾಲದಲ್ಲಿ ಯತಿಗಳು ಕೂಡ ಪೂರ್ವಾಶ್ರಮದಲ್ಲಿ ಸ್ವೀಕಾರ ಮಾಡಿದ ಅಗ್ನಿಯನ್ನು ಆತ್ಮಾರೋಪಣ ಮಾಡ್ತಾರೆ ಬಿಡುವುದಿಲ್ಲ ಅವರು ಆತ್ಮನಲ್ಲೇ ಆರೋಪಣ ಮಾಡ್ತಾರೆ ಅವರು ಅಗ್ನಿ ಬಿಟ್ಟವರಲ್ಲ ತಿಳ್ಕೊಳ್ಳಿ ಬಿಟ್ಟಿಲ್ಲ ಆದರೆ ಅವರು ಅವರು ಅಗ್ನಿತ್ಯಾಗ ಮಾಡಿದ್ದಾರೆ ಸನ್ಯಾಸಿಗಳು ಅಂತ ಹೇಳುವಾಗಲೂ ಇಲ್ಲ ಹಾಗಾದರೆ ತುಂಬ ಕಷ್ಟ ಉಂಟು ಹೀಗೆ ಅರ್ಥ ಮಾಡಬೇಕು ಸನ್ಯಾಸಿಗಳು ಅಂದರೆ ಯಾವುದೋ ಯತಿಗೆ ಸಂಬಂಧಪಟ್ಟದ್ದಲ್ಲ ಯತಿಗಳು ಸರ್ವಾತ್ಮನ ಅಗ್ನಿ ಬಿಟ್ಟಿರುವುದಿಲ್ಲ ದೈವಾಗ್ನಿಯಲ್ಲಿ ಆರಾಧನೆ ಮಾಡ್ತಾರೆ ಯತಿಗಳು ಕ್ರಿಯೆಯನ್ನು ಬಿಟ್ಟಿರುವುದಿಲ್ಲ ಅವರಿಗೂ ಪಾಠಪ್ರವಚನಾದ ಕ್ರಿಯಾ ಧ್ಯಾನ ಕ್ರಿಯಾ ಎಲ್ಲ ಇದೆ ವ್ಯಾಖ್ಯಾನ ಆದ ಕ್ರಿಯೆ ಇದೆ ಅವರು ಸರ್ವಾತ್ಮನ ನಿಷ್ಕ್ರಿಯಲ್ಲ ಹಾಗಾಗಿ ಅವರನ್ನು ನೀನು ಒಂದು ರೀತಿಯಲ್ಲಿ ಅವರನ್ನು ನೀವು ಸನ್ಯಾಸಿಗಳಿಗೆ ಹೇಳೋದು ಕಷ್ಟವೇ ಇಷ್ಟೇ ಅಂತ ಹೇಳೋದು ಕಷ್ಟನೇ ಹಾಗಾಗಿ ವಿಶ್ವ ಈ ಅರ್ಥದಲ್ಲಿ ಈ ಅಂತಂದ್ರೆ ಒಬ್ಬ ಗ್ರಹಸ್ಥರು ಕೂಡ ಹದಿನೈದು ಇಟ್ಕೊಂಡ್ರೂ ಕೂಡ ಆ ಕಾಮಕ್ರೋಧಾಗವನ್ನು ಧ್ಯಾನ ಮಾಡಿ ಕರ್ಮಾನುಷ್ಠಾನ ಮಾಡಿದರೆ ಅವನ ಸನ್ಯಾಸಿ ಯೋಗಿ ಅವನೇ ಭಗವಂತನ ಧ್ಯಾನ ಮಾಡಲಿಕ್ಕೆ ಅರ್ಹ ಅಂತ ಹೇಳಿದಾಗ ಅಂದ್ರೆ ಕೃಷ್ಣ ಎರಡು ಹೇಳಿದ ಸಸನ್ಯಾಸೀತ ಯೋಗೀತ ಇದರಿಂದ ನಮಗೇನು ಸನ್ಯಾಸಿಯನ್ನು ಮತ್ತು ಯೋಗಿಯನ್ನು ಬೇರೆ ಬೇರೆ ಹೇಳಿದ್ದಾರೆ ಸನ್ಯಾಸಕ್ಕೂ ಯೋಗಕ್ಕೂ ಅತ್ಯಂತ ಭೇದ ಇದೆ ಯಾಕೆ ಪ್ರತ್ಯೇಕ ಪ್ರತ್ಯೇಕ ಹೇಳಿದ್ರಿಂದಾಗಿ ಎಂಬಂತಹ ಪ್ರಶ್ನೆ ಬಂದರೆ ಅದಕ್ಕೆ ಅದನ್ನು ಯಾಕೆ ಬೇರೆ ಹೇಳಿದರು ಯಾಕೆ ಹೇಳಿದ್ರು ಅಲ್ವಾ ಯೋಗ ಯಾಕೆ ಒಂದರಲ್ಲೇ ಸೇರುತ್ತೆ ಆದರೂ ಬೇರೆಯಾಗಿ ಯಾಕೆ ಅಮುಖ್ಯವಾದ ಯೋಗ ಅಮುಖ್ಯ ಯೋಗ ಯಾವುದು ಅಮುಖ್ಯ ಯೋಗ ಮುಖ್ಯ ಯೋಗ ಮುಖ್ಯ ಯೋಗ ಜ್ಞಾನಕ್ಕೆ ಮುಖ್ಯ ಯೋಗ ಯಾವುದು ಅಂತರಂಗ ಸಾಧನ ಯಾವುದು ಯಾವುದು ಜ್ಞಾನಕ್ಕೆ ಅಂತರ ಯಾವುದು ಜ್ಞಾನ ಬರಬೇಕಾದ್ರೆ ಅಂತರಂಗ ಯೋಗ ಸಾಧನ ಯಾವುದು ಉಪಾಯ ಜ್ಞಾನ ಬರಬೇಕಾದ್ರೆ ಅಂತರಂಗ ಯೋಗ ಸಾಧನ ಉಪಾಯ ಯಾವುದು ಯಾವುದು ಜ್ಞಾನ ಜ್ಞಾನ ಬಹಿರಂಗ ಸಾಧನ ಯಾವುದು ಕರ್ಮ ಯೋಗ ಕರ್ಮ ಅರ್ಥ ಆಯ್ತಾ ಎರಡು ಜ್ಞಾನ ಕಾರ್ಯ ಹೇಳಿದ್ದೀವಿ ಅದರಲ್ಲಿ ಅಮುಖ್ಯ ಯೋಗ ಕರ್ಮಯೋಗ ಅದು ಪ್ರತಿಗುಪ್ತವಾಗಿ ಆದರೆ ಮುಖ್ಯ ಯೋಗ ಅಂತರ್ಗತ ಯಾಕೆ ಅಮುಖ್ಯ ಯೋಗ ಅಂದಿಟ್ಕೊಂಡಾಗ ಸನ್ಯಾಸ ಇಲ್ಲದ ಕೇವಲ ಕರ್ಮಾನುಷ್ಠಾನ ಮಾಡ್ತಾರೆ ಅಲ್ಲಿ ಅದು ಬೇರೆ ಈಗ ಪದಕಾಮನೆಯಿಂದ ಒಬ್ಬ ಕರ್ಮಾನುಷ್ಠಾನ ಮಾಡಿದ್ರೆ ಅದು ಯೋಗ ಅಲ್ವಾ ಅಲ್ಲಿ ಅನುಷ್ಠಾನ ಇಲ್ವಾ ಅದರಿಂದ ಕಾಮನ ಸನ್ಯಾಸಿ ಬೇರೆ ಅದು ಮುಖ್ಯ ಯೋಗ ಇಟ್ಕೊಂಡಾಗ ಅದು ಅದರಲ್ಲೇ ಸೇರುತ್ತೆ ಸನ್ಯಾಸ ಬೇರೆ ಅಲ್ಲ ಮುಖ್ಯ ಯೋಗ ಮುಖ್ಯ ಯೋಗದಂತೆ ಕಾಮನ ತ್ಯಾಗ ಮಾಡಿ ಮುಖ್ಯ ಯೋಗ ಆ ಮುಖ್ಯ ಯೋಗದಲ್ಲಿ ಯಾರು ಸೇರ್ಕೊಂಡಿರುತ್ತೆ ಸನ್ಯಾಸ ಸೇರ್ಕೊಂಡಿರುತ್ತೆ ಅದು ಬೇರೆ ಅಲ್ಲ ಎಂಬುದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಹೇಳಿ ಅಸನ್ಯಸ್ತ ಸಂಕಲ್ಪ ಯೋಗಿ ಭವತಿ ಕಷ್ಟನ ಇದೆ ಒಬ್ಬ ಮುಖ್ಯ ಯೋಗಿ ಆಗ್ಬೇಕಾದ್ರೆ ಸುಮ್ಮನೆ ಫಲಕಾಮನಿಗೆ ಜ್ಯೋತಿ ಬಿಟ್ಟು ಕರ್ಮಾನುಷ್ಠಾನ ಮಾಡಿದ ಯೋಗಿ ಆಗಿರ್ಬೋದು ಆತನ ಮುಖ್ಯ ಯೋಗಿ ಎಸ್ಕೊಳ್ಳಲ್ಲ ಯಾಕೆ ಅವನ ಕರ್ಮಾನುಷ್ಠಾನದಲ್ಲಿ ಕಾಮ ಫಲಕಾಮನಾದಿಗಳ ತ್ಯಾಗ ಇರುವುದಿಲ್ಲ ಸನ್ಯಾಸ ಇರುವುದಿಲ್ಲ ಅವನು ಮುಖ್ಯ ಯೋಗಿ ಅಲ್ಲ ಆದರೆ ಯಾವ ಒಬ್ಬ ಒಬ್ಬ ಮುಖ್ಯ ಯೋಗಿ ಆಗಬೇಕಾದ್ರೆ ಅಂದ್ರೆ ಭಗವಂತನ ಧ್ಯಾನಕ್ಕೆ ಅಧಿಕಾರ ಆಗುವ ರೀತಿಯಲ್ಲಿ ಮುಖ್ಯ ಯೋಗಿ ಆಗಬೇಕಾದ್ರೆ ಅವನು ಕರ್ಮಾನುಷ್ಠಾನ ಮಾಡುವ ಅವನು ಕಾಮಸನ್ಯಾಸ ಮಾಡಿರಬೇಕು ಕ್ರೋಧ ಸನ್ಯಾಸ ಮಾಡಿರಬೇಕು ಫಲಕಾಮನ ತ್ಯಾಗ ಮಾಡಿರಬೇಕು ಮಾಸ್ತರ್ಯಾದಗಳನ್ನು ತ್ಯಾಗ ಮಾಡಿರಬೇಕು ಅವನ ಸಂಕಲ್ಪವನ್ನು ತ್ಯಾಗ ಮಾಡಬೇಕು ಇಂತಹ ಕರ್ಮದ ಇಂತಹ ಫಲವನ್ನು ನಾನು ಸಾಧನೆ ಮಾಡ್ತೀನಿ ಎಂಬ ಮನಸ್ಸಿನ ಸಂಕಲ್ಪವನ್ನು ತ್ಯಾಗ ಮಾಡಿರಬೇಕು ಸಂಕಲ್ಪ ಮಾತ್ರ ಅಲ್ಲ ಕೆಲವು ಕೆಲಸ ಪರಕಾಮನೆ ಮಾಡಬೇಕು ತ್ಯಾಗ ಮಾಡಬೇಕು ಕೆಲವು ಅದನ್ನು ಅವರು ಮಾಡಿಲ್ಲ ಅಂದರೆ ಅವರ ಮುಖ್ಯ ಯೋಗಿ ಖಂಡಿತ ಆಗಲ್ಲ ಮುಖ್ಯ ಕರ್ಮಾನುಷ್ಠಾನ ಯೋಗಿ ಅನ್ನಿಸೋದಿಲ್ಲ ಹಾಗಾಗಿ ಅವರು ಮುಂದೆ ಆ ಜ್ಞಾನಕ್ಕೆ ಸಾಕ್ಷಾತ್ ಕಾರಣವಾದ ಧ್ಯಾನದಲ್ಲಿ ಅರ್ಹತೆಯನ್ನು ಪಡೆಯಲಾರ ಅವನ ಅಧಿಕಾರಿ ಆಗಲಾರ ಎಂದು ಕೃಷ್ಣನ ಅಭಿಪ್ರಾಯ ಹಾಗಾಗಿ ನಹಿ ಅಸನ್ಯಸ್ತ ಸಂಕಲ್ಪ ಯೋಗಿ ಭವತಿ ಕಶ್ಚನ ಅಂತ ಅಂದ್ರೆ ಪಾಂಡವ ಯಾವ ಆ ಸಂಕಲ್ಪಾದಿಗಳನ್ನು ತ್ಯಾಗ ಮಾಡುವುದಿಲ್ಲ ಸನ್ಯಾಸಹೀನವಾದ ಕನುಷ್ಠಾನ ಮಾಡಿದ ತಕ್ಷಣವೇನೆ ಅವನು ಯೋಗಿ ಆಗಲಾರ ಅಂದ್ರೆ ಅಪರೋಕ್ಷ ಜ್ಞಾನದ ಉಪಾಯವನ್ನು ಹೊಂದಿದವನು ಅಂತ ಅಪರೋಕ್ಷ ಜ್ಞಾನದ ಉಪಾಯ ಒಂದು ಹೊಂದಿದವನಾಗುವುದಿಲ್ಲ ಅರ್ಥಾತ್ ಆತನ ಕೈಯಿಂದ ಜ್ಞಾನಕ್ಕೆ ಉಪಾಯವಾದ ಧ್ಯಾನ ಮಾಡಬೇಕಾಗುತ್ತೆ ಆ ಧ್ಯಾನ ಜ್ಞಾನಕ್ಕೆ ಉಪಾಯ ಯಾವುದು ಧ್ಯಾನ ಅದಕ್ಕೂ ಹೋಗುದಿಲ್ಲ ಗಂಟಿಗೆ ಹೋಗ್ಲಿಕ್ಕಾಗಲ್ಲ ಯಾಕಂದ್ರೆ ಅವ್ರಿಗೆ ಅಂತಗಣ ಶುದ್ಧಿ ಆಗುದಿಲ್ಲ ಅಂತಗಣ ಶುದ್ಧಿ ಆಗಿದ್ರೆ ಅವನಿಗೆ ಧ್ಯಾನ ಮಾಡ್ತಾರೆ ತಿಳ್ಕೊಳ್ಳಿ ಅಂದ್ರೆ ಅರ್ಥ ಏನಂದ್ರೆ ಕೇವಲ ಕರ್ಮಾನುಷ್ಠಾನ ಮಾತ್ರ ಮಾಡಿ ಕಾಮಕ್ರೋಧ ಸನ್ಯಾಸ ಸನ್ಯಾಸ ಇಲ್ಲ ಅಂದ್ರೆ ಅದು ಏಕದೇಶ ಆಗಿದೆ ಸಾಮಗ್ರಿಯ ಏಕದೇಶ ಇದರಿಂದಾಗಿ ಖಾಲಿ ಆಗಬೇಕು ಸಮಗ್ರವಾದ ಸಾಮಗ್ರಿ ಬೇಕು ಉದಾಹರಣೆಗೆ ಒಂದು ಮಡಿಕೆ ಮಾಡಬೇಕಾದ್ರೆ ಅದು ಖಾಲಿ ಅದಕ್ಕೇನೆಲ್ಲ ಬೇಕು ಪುರಾಣ ಬೇಕು ಮಣ್ಣು ಬೇಕು ನೀರು ಬೇಕು ಚಕ್ರ ಬೇಕು ತಿರುಗಿಸೋ ಇದೆಲ್ಲ ದಂಡ ಬೇಕು ಇದೆಲ್ಲ ಇದ್ರೆ ಏನಾಗುತ್ತೆ ಮಡಿಕೆ ಆಗುತ್ತೆ ದಂಡ ಇಲ್ಲ ಚಕ್ರ ಇಲ್ಲ ಮಣ್ಣಿಲ್ಲ ಯಾರು ಒಂದೊಂದಿಲ್ಲ ಅಂದ್ರೆ ಕೂಡ ವ್ಯತಿರೇಕದಿಂದ ಹಠ ಹಾಗೆ ಭಗವಂತನ ಧ್ಯಾನರೂಪವಾಗಿರ್ತಕ್ಕಂತಹ ಒಂದು ಕಾರ್ಯ ನನ್ನಿಂದ ಆಗಬೇಕಾದ್ರೆ ಕರ್ಮಾನುಷ್ಠಾನ ಮಾತ್ರವಾಗಿ ಏಕದೇಶವಾದಂತಹ ಕಾಮ ಪರಸಂಕಲ್ಪಾದಿಗಳು ಕಾಲ ರೂಪವಾದ ಸನ್ಯಾಸ ಇಲ್ಲ ಕೇವಲ ಕರ್ಮಾನುಷ್ಠಾನದಿಂದ ಧ್ಯಾನರೂಪ ಯೋಗ ಕಾರ್ಯ ತಿಳ್ಕೊಳ್ಳಿ ಹಾಗಾಗಿ ಪ್ರತ್ಯೇಕ ಪ್ರತ್ಯೇಕ ಯಾಕೆ ಇದ್ದಾಗಲೇ ಕೃಷ್ಣ ಸನ್ಯಾಸವನ್ನ ಹೇಳಿದುಂಟು ಅದು ಜ್ಞಾನ ಭಕ್ತಿಗಳನ್ನು ಪ್ರತ್ಯೇಕ ಹೇಳ್ತಾರೆ ಜ್ಞಾನ ಮತ್ತು ಭಕ್ತಿ ಜ್ಞಾನ ಭಕ್ತಿ ಪ್ರತ್ಯೇಕ ಹೇಳೋದು ಯಾಕೆ ಅಂತ ಹೇಳಿದ್ರೆ ಏಕದೇಶ ಯಾಕೆಂದ್ರೆ ಜ್ಞಾನಪೂರ್ವಕವಾದ ಭಕ್ತಿ ಪ್ರೇಮ ಜ್ಞಾನಪೂರ್ವಕವಾಗಿರ್ತಕ್ಕಂಥ ಪ್ರೇಮ ಅದು ಭಕ್ತಿ ಅದು ಭಕ್ತಿಯಲ್ಲಿ ಯಾವುದು ಸೇರುತ್ತೆ ಯಾವ್ದು ಸೇರುತ್ತೆ ಭಕ್ತಿಯ ಏಕದೇಶ ಯಾವುದು ಅದು ಅದು ಏಕದೇಶ ಆಗಿದೆ ಅಂತಂದ್ರು ಅಭಿಪ್ರಾಯದ ಪ್ರತ್ಯೇಕ ಪ್ರತ್ಯೇಕ ಅಂತ ಹೇಳಿದ್ದೇನೆ ನಂತರ ಈಗ ಒಂದು ವಿಚಾರ ಬರುತ್ತೆ ಅದು ಏನು ಅಂದರೆ ಒಂದು ಪ್ರಶ್ನೆ ಬಂತು ಕರ್ಮಯೋಗ ಮತ್ತು ಧ್ಯಾನ ಇದರಲ್ಲಿ ಅಂದ್ರೆ ಆರುಕ್ಷರೋ ಮುನಿಯೇ ಯೋಗ ಯೋಗಂ ಅಂದರೆ ಜ್ಞಾನದ ಉಪಾಯ ಜ್ಞಾನದ ಉಪಾಯವನ್ನು ಪೂರ್ಣವಾಗಿ ಒಬ್ಬ ಬಯಸುವನಾದ್ರೆ ಅವನು ಏನ್ ಮಾಡಬೇಕು ಆರುಕ್ಷೋ ಮುನಿಯ ಯೋಗ ಕರ್ಮ ಕಾರಣ ಮುಚ್ಚಿದೆ ಅಂದ್ರೆ ಪೂರ್ತಿಯಾಗಿ ಜ್ಞಾನ ಸಂಪೂರ್ಣವಾದ ಜ್ಞಾನೋಪಾಯವನ್ನು ಬಯಸ ಜ್ಞಾನದ ಉಪಾಯ ಸಂಪೂರ್ಣವಾಗಿ ಬಯಸುವನು ಏನು ಮಾಡಬೇಕು ಅಂತ ಹೇಳಿಬಿಟ್ರೆ ಅವನಿಗೆ ಆ ಪರೋಕ್ಷ ಜ್ಞಾನಿಯಾದವನು ಕರ್ಮವನ್ನು ಅನುಷ್ಠಾನ ಮಾಡಬೇಕು ಅಂದರೆ ಕರ್ಮ ಅನುಷ್ಠಾನ ಮಾಡಿಲ್ಲ ಅಂದರೆ ಅವನು ಪೂರ್ಣವಾಗಿ ಜ್ಞಾನೋಪಾಯವನ್ನು ಅವನಿಗೆ ಸಿಗುವುದಿಲ್ಲ ಅವನು ಪೂರ್ಣ ಜ್ಞಾನೋಪಾಯವನ್ನು ಬಯಸ್ತಾರಂತಾದರೆ ಕರ್ಮಾನುಷ್ಠಾನ ಮಾಡಿದರೆ ಮಾತ್ರ ಸಾಧ್ಯ ಅಂದರೆ ಯೋಗಾರೂಪ ಇದು ಯೋಗ್ಯ ಅಂದ್ರೆ ಅರ್ಥ ಏನಾಯ್ತ ಆರು ವೃಕ್ಷೋ ಯೋಗಂ ಅಂದ್ರೆ ಆರು ವೃಕ್ಷ ಯೋಗದ ಆರೋಹ ಯೋಗದ ಆರೋಹಕ್ಕೆ ಸಾಕ್ಷಾತ್ಕಾರ ಆ ಸಾಕ್ಷಾತ್ಕಾರಕ್ಕೆ ಯಾವುದು ಕಾರಣ ಅಂದ್ರೆ ಕರ್ಮ ಕಾರಣ ಅಂತ ಅರ್ಥ ಏನಾಯ್ತು ಅಪರೋಕ್ಷ ಜ್ಞಾನ ಪರ್ಯಂತ ನೀನು ಕರ್ಮಾನುಷ್ಠಾನ ಕರ್ಮಾನುಷ್ಠಾನ ಮಾಡಿದೆ ಗುರುವರ ಮೇಲೆ ಸುಧಾ ಮಂಗಳ ಸುಧಾ ಉತ್ಪತ್ತಿಗೆ ಕಾರ್ಯ ಸಂಜಾವನೆಲ್ಲ ಬಿಡದೆ ನಾನು ಜ್ಞಾನಿ ಜ್ಞಾನ ಬರುವ ಧರ್ಮ ಮಾಡಬೇಕು ಸುಧಾ ಓದಿದ್ರೆ ಮಂಗಳ ಆಯ್ತು ಇನ್ನೊಂದು ಧರ್ಮ ಕರ್ಮ ಕರ್ಮ ಅಂತ ಕುತ್ಕೊಂಡ್ರೆ ಆಗೋದಿಲ್ಲ ಸುಧಾ ಬಂದಿದೆ ಕಂಡ್ರೆ ಸಾಲು ಅದಕ್ಕೇನು ಕಾರಣ ಅಪರೋಕ್ಷ ಜ್ಞಾನ ಪಡೆಯಲಿಕ್ಕೆ ಕಾರಣವಾದದ್ದು ಯಾವುದು ಕರ್ಮ ಅಂತ ಅಪರೋಕ್ಷ ಅಂದ್ರೆ ಇಲ್ಲಿ ಒಂದು ಇಷ್ಟೊಂದು ವಿಚಾರ ಮಾಡಬೇಕು ಅಲ್ಲಿ ಏನಾಗಿದೆ ಅಂದ್ರೆ ಅಪರೋಧ ನನಗರ